ಭೀಮರಾಯಪ್ಪೆಂಬಾತನೊಬ್ಬ ನಮ್ಮೂರ್ನಾಗಿದ್ದ ಭೀಮರಾಯಪ್ಪನೆಂಬಾತೊಬ್ಬ ನಮ್ಮೂರ್ನಾಗಿದ್ದ ಅವನು ಬಿಡಿ ಚುಟ್ಟ ಕೊಟ್ಟು ಅವನು ಮೂರ್ ಮಾತ್ ಕಲ್ತ್ಕೊಂಡ ಎಸ್ ನೋ ಆಲ್ ರೈಟ್ ಎಂಬೋದನ್ನ ಎಸ್ ನೋ ಆಲ್ ರೈಟ್ ಎಂಬೋದನ್ನ ಕಲ್ಕೊಂಡ ಗಡಿಯಾರ್ ಕಟ್ಕೊಂಡ್ ಹೆಂಗ್ರ ನೋಡ್ಕೊಂಡ್ ಬೀದಿಲ್ ಬರ್ತಿದ್ದ ಅಪ್ಪ ಕಳ್ಳ ನೋಡ್ಕೊಂಡ್ ಬಗ್ ಬಗ್ ನೋಡ್ತಿದ್ದ ಗಡಿಯಾರ್ ಕದ್ದು ನೀನೇ ಎಲ್ಲ ನಾನು ಎಂದ ದುಡ್ಡು ಕೊಟ್ಟಿದ್ ಗಡಿಯಾರ ಕೆಂದ ನಾನು ಎಂದೆ ಬಂದಿ ಕಾಣಿಗ್ ಬರ್ತಿ ಎಂದಾ ಕೈ ಚಂದೆ ಏನ್ ಹೇಳಿ ನನ್ನ ಕಥೆಯ ಮಾನ ಕಳ್ಕೊಂಡ್ ಕಥೆಯ ಇಂಗ್ಲಿಷ್ನಿಂದ ಹಾಳು ಬಲು ಕೇಡು ನಮ್ಮೂರ ದೇವ್ರೆ ಕಾಪಾಡು